ಕೃಪಾಚಾರ್ಯರ ಹಿತೋಕ್ತಿಯನ್ನು ದುರ್ಯೋಧನ ಅತ್ಯಂತ ವಿನಯದಿಂದ ತಿರಸ್ಕರಿಸಿದ್ದಾನೆ ಓದುವವರಿಗೆ ಕೇಳುವವ್ರಿಗೆ ಅನಿಸುತ್ತೆ ದುರ್ಯೋಧನ ಹೇಳುವುದರಲ್ಲಿಯೂ ಒಂದು ಅರ್ಥವಿದೆ ಆದರೆ ಇವನು ಕುಗ್ಗಿದ್ದಾನೆ ಬಲವೆಲ್ಲ ಹೋಗಿದೆ ದರ್ಪವೆಲ್ಲ ಹೋಗಿದೆ ಸೊಕ್ಕು ಇಳಿದಿದೆ ಅಷ್ಟರಲ್ಲಿ ಅಶ್ವತ್ಥಾಮ ಅಳ್ತಾ ಕೂತಿದ್ದವನು ತಂದೆ ನೆನೆಸ್ಕೊಂಡು ಸ್ಥಾಣೋ ವೃಷಸ್ಯ ಸದೃಶಂ ಸ್ಕಂಧ ನೇತ್ರಗತಿಸ್ವರೈ ಬಲೇ ಜವೇಶ ಸದೃಶಂ ಅರುಣಾನುಜವಾತಯೋ ಎಂಥ ತಂದೆ ಎಂಥ ತಂದೆ ಅಂಥ ತಂದೆಯನ್ನು ಕಳ್ಕೊಂಡಲ್ಲ ಅಂತ ಅಶ್ವತ್ಥಾಮನಿಗೆ ಅವನ ತಂದೆಗೆ ಒಂದು ವಿಚಿತ್ರವಾದ ಸಂಬಂಧವಿತ್ತು ಒಬ್ಬನೇ ಮಗ ಮಗನಿಗೋಸ್ಕರ ಏನನ್ನು ಮಾಡುವುದಕ್ಕೆ ತಯಾರಾಗಿದ್ದರು ದ್ರೋಣಾಚಾರ್ಯರು ಅದಕ್ಕಾಗಿಯೇ ಕೌರವರಲ್ಲಿ ಅನ್ನಕ್ಕೋಸ್ಕರ ಬಂದವರು ವಿದ್ಯೆಯನ್ನು ಕಲಿ ಕಲಿಸಿಕೊಟ್ಟವರು ಈ ಮಗನಿಗೂ ತಂದೆ ಮೇಲೆ ಪ್ರೀತಿ ಇತ್ತು ಆದರೂ ಮಗನನ್ನು ಚೆನ್ನಾಗಿ ಬಲ್ಲವರು ದುಷ್ಟ ಎಂಬುದಾಗಿ ಸಹವಾಸ ಚೆನ್ನಾಗಿಲ್ಲ ಎಂಬುದಾಗಿ ಅನೇಕ ವಿದ್ಯೆಗಳನ್ನು ಅರ್ಜುನನಿಗೆ ಮಾತ್ರ ಹೇಳಿಕೊಟ್ಟಿದ್ದರು ಅದನ್ನು ಮುಂದೆ ನೀವು ನೋಡ್ತಾ ಇದ್ದೀರಿ ಕೃಷ್ಣನೇ ಹೇಳ್ತಾನೆ ಆ ಕಥೆಯನ್ನು ಆಮೇಲೆ ನೋಡೋಣ ಮಗನನ್ನು ಪ್ರೀತಿ ಮಾಡಿದರು ಮಗನ ಪ್ರೀತಿ ಎಂಬುದರಲ್ಲಿ ಕುರುಡಾಗಿರಲಿಲ್ಲ ದ್ರೋಣಾಚಾರ್ಯರು ತಂದೆ ಮಕ್ಕಳ ಪ್ರೀತಿಯಲ್ಲಿ ಧೃತರಾಷ್ಟ್ರಂದು ಒಂದು ರೀತಿ ಅರ್ಜುನಂದು ಒಂದು ರೀತಿ ಧರ್ಮರಾಜಂದೇ ಒಂದು ರೀತಿ ಭೀಮಂದು ಒಂದು ರೀತಿ ಈ ದೃಷ್ಟಿಯಿಂದ ಮಹಾಭಾರತ ಅಧ್ಯಯನ ಮಾಡ್ಬೋದು ಈಗ ಅವನು ಹೇಳಿದ ಅದು ಸರಿ ಕಾಣೋ ದುರ್ಯೋಧನ ಮುಂದೆ ಯುದ್ಧ ಹೊರಿಸುವುದೇ ಯಾರು ಏನಾರು ಹೇಳ್ಕೊಳ್ಳಿ ಅಯಂ ಕುಲೇನ ರೂಪೇಣ ತೇಜಸ ಯಶಸಾಶ್ರಯ ಮುಂದೆ ನಾಯಕರು ಯಾರು ಈಗ ನಾಯಕರಾಗೋದಕ್ಕೆ ಯಾರೂ ತಯಾರಿಲ್ಲ ಸೋಲು ಪಾರ್ಟಿಗೆ ಯಾರು ಅಧ್ಯಕ್ಷರಾಗ್ತೀರಿ ಅಂದರೆ ರಾಜಕಾರಣದಲ್ಲಿ ಯಾರೂ ಬರದೇ ಇರೋ ಹಾಗೆ ಗೆಲ್ತೀವಿಯಿಂದ ಎಲ್ಲರೂ ಬರ್ತಾಯಿದ್ರು ಭೀಷ್ಮನಿಗೆ ಸ್ಪರ್ಧಿಯಾಗಿ ಕರ್ಣ ನಿಂತಿದ್ದ ದ್ರೋಣರಿಗೆ ಸ್ಪರ್ಧಿಯಾಗಿ ಕರ್ಣ ನಿಂತಿದ್ದ ಅವರಿಬ್ಬರು ಹೋದ ಮೇಲೆ ದ್ರೋಣನಿಗೆ ಕರ್ಣನಿಗೆ ಜಗಳವೆಲ್ಲ ನಿಂತು ಹೋಗಲಾಗಿ ವಿಧಿಯೇ ಇಲ್ಲ ಕರ್ಣ ಆಬ್ವಿಯಸ್ ಚಾಯ್ಸ್ ಅದು ಹಾಗಾಯಿತು ಕರ್ಣನು ಹೋದ ಮೇಲೆ ಉಳಿದಿದ್ದವರಲ್ಲಿ ಇಲ್ಲ ಕೃತವರ್ಮನಿ ಕೊಡಬೇಕು ಇಲ್ಲ ಅಶ್ವತ್ಥಾಮನ ಕೊಡಬೇಕು ಇಲ್ಲ ಶಲ್ಯ ಮಹಾರಾಜನ ಕೊಡಬೇಕು ಇದರಲ್ಲಿ ಯಾರು ಕೊಡಬೇಕು ಶಲ್ಯ ಪಾಂಡವರ ಕಡೆಯಿಂದ ಬಂದವನು ಈ ಮೂಲದವನಲ್ಲ ಕೃತವರ್ಮ ಕೃಷ್ಣನ ಕಡೆಯಿಂದ ಬಂದವನು ಅವನು ಕೊಡೋ ಹಾಗಿಲ್ಲ ಅಶ್ವತ್ಥಾಮ ವಯಸ್ಸಲ್ಲಿ ಚಿಕ್ಕವನು ಬಹಳ ಮುಂಗೋಪಿ ಅವನಿಗೆ ಕೊಡೋ ಹಾಗಿಲ್ಲ ಇದ್ದಿದ್ದರಲ್ಲಿ ಶಲ್ಯನೇ ನೇವಾಸಿ ಎಂಬುದಾಗಿ ಅಶ್ವತ್ಥಾಮನ ಬಾಯಲ್ಲಿ ಬರುತ್ತೆ ಅಯಂ ಕುಲೇನ ರೂಪೇಣ ತೇಜಸ ಯಶಸಾಶ್ರಿಯ ಸರ್ವೈರ್ಗುಣೈಃ ಸಮುದಿತಃ ಶಲ್ಯೋ ನೋಸ್ತು ಚಮೂಪತಿ ಶಲ್ಯನನ್ನು ಸೇನಾಪತಿ ಮಾಡೋಣ ಭಾಗಿನೇಯಾನ್ ಜಿತಾನ್ ತ್ಯಕ್ತ ಕೃತಜ್ಞೋಸ್ಮಾನುಪಾಗತಃ ಭಾಗಿನೇಯಾನ್ ಅವನ ಸೋದರಿ ಮಾದ್ರಿ ದೇವಿ ಇದ್ದಳಲ್ಲ ಜಿತಾನ್ ಗೆದ್ದಿದ್ದಾರೆ ಹೆಚ್ಚು ಕಮ್ಮಿ ಇಲ್ಲಿ ತನಕ ಯುದ್ಧದಲ್ಲಿ ಪಾಂಡವರು ಆದರೂ ಅವರನ್ನು ಬಿಟ್ಟು ನಮ್ಮ ಕಡೆ ನಿಂತಿದ್ದಾನೆ ಈಗ ಅವನು ಪಾರ್ಟಿ ಜಿಗಿಬೋದಾಗಿತ್ತು ಶಲ್ಯ ಮಾಡಲಿಲ್ಲ ಅವನು ಕೃತಜ್ಞ ನಾವನ್ನು ಕೊಟ್ಟಿದ್ದ ಗೌರವವನ್ನು ತಿಳ್ಕೊಂಡಿದ್ದಾನೆ ಅಸ್ಮಾನುಪಾಗತ ಮಹಾಸೇನ ಮಹಾಬಾಹು ಮಹಾಸೇನೈವಾ ಪರಹ ಪೂರ್ವದಲ್ಲೊಬ್ಬ ಮಹಾಸೇನಾ ಅಂತ ರಾಜ ಇದ್ದ ಅವನಂತಿದ್ದಾನೆ ಎರಡನೇವನಂತೆ ಆದ್ದರಿಂದ ಅವನಿಗೆ ಪಟ್ಟ ಕಟ್ಟೋಣ ಅಯ್ಯ ಶಲ್ಯ ಮಹಾರಾಜ ಈ ಮಾತನ್ನು ನಿನಗೆ ಹೇಳ್ತೇನೆ ಬೇಜಾರು ಮಾಡ್ಕೋಬೇಡ ಅಯಂ ಸಕಾಲ ಸಂಪ್ರಾಪ್ತ ಮಿತ್ರಣ ಮಿತ್ರವತ್ಸಲ ಯತ್ರ ಮಿತ್ರಂ ಮಿತ್ರಮ್ಮ ಪರೀಕ್ಷಂತೆ ಬುಧ ಜನ ಈಗ ನಮಗೆ ಪರೀಕ್ಷೆ ಕಾಲ ಬಂದುಬಿಟ್ಟಿದೆ ಏನು ಪರೀಕ್ಷೆ ಒಬ್ಬನು ನಿಜವಾಗಿ ಮಿತ್ರನೋ ಅಮಿತ್ರನೋ ಆಪತ್ಕಾಲಕ್ಕಾದವನೇ ನೆಂಟ ಅಂತ ಹೇಳ್ತೇವೆ ಕನ್ನಡದಲ್ಲಿ ಗಾದೆ ಅದನ್ನು ಪರೀಕ್ಷೆ ಮಾಡುವ ಕಾಲ ಅವರು ಹಿಂದೆ ಹೋದವರು ಯಾರು ಮನಸ್ಸಿಟ್ಟು ಯುದ್ಧವನ್ನು ಮಾಡಲಿಲ್ಲ ಭೀಷ್ಮ ಏನೋ ಮಾಡಬೇಕು ಕಾಟಾಚಾರಕ್ಕೆ ಯುದ್ಧ ಮಾಡಿದ ತಾನೇ ಗುಟ್ಟನ್ನು ಹೇಳಿಕೊಟ್ಟ ಸತ್ತ ದ್ರೋಣನು ಹಾಗೆಯೇ ಹೋದ ನಮ್ಮ ತಂದೆ ಈ ಕರ್ಣನಿಗೆ ಶಾಪಗ್ರಸ್ತನಾಗಿದ್ದರಿಂದ ಅವನ ನಿಷ್ಠೆ ನಮಗೆ ಪ್ರಯೋಜನವಾಗಲಿಲ್ಲ ನೀನು ಪಾಂಡವರ ಕಡೆಯವನಾದರೂ ಕೂಡ ಈಗ ನಮಗೆ ಮಿತ್ರನೋ ಅಮಿತ್ರನೋ ಎಂಬುದನ್ನು ತೋರಿಸೋ ಕಾಲ ಬಂದಿದೆ ರಣಮ್ಯ ತೇಜ ಭವತಿ ಪಾಂಡವ ಮಂದಚೇತಸ ನೀನು ಯುದ್ಧದಲ್ಲಿ ಸೇನಾಪತಿಯಾದರೆ ಪಾಂಡವರ ಧೈರ್ಯ ಹೋಗುತ್ತೆ ಸೈನಿಕರಿಗೆ ನಮ್ಮ ಕಡೆ ಸೈನಿಕರಿಗೆ ಹುರುಪು ಬರ್ತದೆ ಆದ್ದರಿಂದ ನೀನು ದುರ್ಯೋಧನನ ಸೇನಾಪತಿಯಾಗಿ ನಿಂತುಕೊಳ್ಳಬೇಕು ಅದನ್ನು ದುರ್ಯೋಧನವನ್ನು ಮೋಸಿ ಶಲ್ಯನ ಕಾಲಕ್ಕೆ ಬಿದ್ದ ಸೈನಾಪತ್ಯೇನ ವರೆಯೇ ತ್ವಾಮಹಂ ಮಾತುಲ ಅತುಲಂ ಮಹಾಪರಾಕ್ರಮಿಯಾದ ನಿನ್ನನ್ನು ಸೇನಾಪತಿ ಅಂತ ಮಾಡ್ತೇವೆ ಉಳಿದಿದ್ದ ಸೈನ್ಯವನ್ನು ಗೂಡಿಸಿ ನನ್ನನ್ನು ರಕ್ಷಿಸಬೇಕು ಜಹಿ ಶತ್ರು ರಣೇ ವೀರ ಮಹೇಂದ್ರ ದಾನವ ಅನಿವ ವೀಳ್ಯವನ್ನು ಕೊಟ್ಟಿದ್ದಾರೆ ತಲೆಗೆ ಕಿರೀಟ ಇಟ್ಟಿದ್ದಾರೆ ವಸ್ತ್ರಾಲಂಕಾರ ಕೊಟ್ಟಿದ್ದಾರೆ ಇವನು ಯಾರ ಮಗ ಇವನು ಶಲ್ಯ ಋತಾಯನ ಅಂತ ಒಬ್ಬ ಇದ್ದ ಅವನ ಮಗ ಇವನು ಆರ್ತಾಯನಿಹಿ ಪದೇ ಪದೇ ಇವೆಲ್ಲ ಹೊಸ ಹೆಸರುಗಳು ಅನೇಕರಿಗೆ ಗೊತ್ತೇ ಇಲ್ಲ ಅಷ್ಟಕ್ಕೆ ಅವನು ಶಲ್ಯ ಒಪ್ಪಿಕೊಂಡ ತಾನು ಯಾರನ್ನು ತನ್ನನ್ನು ನಂಬಿದ್ರು ಅವನನ್ನೇ ಕೈ ಬಿಡಲನ್ನೋದು ಶಲ್ಯನ ದೊಡ್ಡತನ ಒಂದು ಕಾಲದ ಸಮಯ ಸಾಧಕ ಇದ್ದ ಅದಕ್ಕಾಗಿಯೇ ಪಾಂಡವರನ್ನ ಬಿಟ್ಟು ಕೌರವರ ಕಡೆ ಬಂದ ಆದರೆ ಇಲ್ಲಿ ಸಮಯ ಸಾಧಕತ್ವ ಹೋಗಿತ್ತು ಇಲ್ಲಿಂದ ಮತ್ತೆ ಪಾಂಡವರ ಕಡೆ ಜಿಗಿಯಲಿಲ್ಲ ಆಪರ್ಚುನಿಸ್ಟ್ ಆಗಲಿಲ್ಲ ಅವನು ಒಪ್ಪಿಕೊಂಡ ಆದರೆ ನಿನ್ನ ಋಣ ತೀರಿಸ್ತೇನೆ ಅನ್ನೋ ಮಾತು ಅವನ ಕೈಲಿಯೂ ಬಂತೆ ಹೊರತು ಗೆದ್ದು ಕೊಡ್ತೇನೆ ಅಂತ ಹೇಳಲಿಲ್ಲ ಅದ್ಯ ಚಾಹಂ ಸರ್ವಾನ್ ಪಾಂಚಾಲಾಂ ಸಹ ಪಾಂಡವೈ ಬಾಯಿ ಮಾತು ಕೇಳಿದ ಪಾಂಡವರನ್ನು ಗೆಲ್ತೇನೆ ಪಾಂಚಾಲರನ್ನು ಗೆಲ್ತೇನೆ ಪಾಂಚಾಲ ಛೇದಯಶ್ಚೈವ ದ್ರೌಪದೇಯಾಶ್ಚ ಸರ್ವಶಃ ಧೃಷ್ಟಜುಮ್ನಃ ಶಿಖಂಡೀ ಚ ಸರ್ವೇ ಚಾಪಿ ಬಲಂ ಬಾಹ್ವೋಃ ಸಂಪದಸ್ತ್ರೇ ಶುವಾಚಮೇ ನನ್ನ ಅಸ್ತ್ರಬಲ ಬಾಹುಬಲ ಏನಿದೆ ಅದನ್ನು ತೋರಿಸ್ತೇನೆ ಕೇಶವೇತು ತದಾಯಾತೆ ತದಾ ಧರ್ಮಪುತ್ರೋ ಯುಧಿಷ್ಠಿರ ಈ ಕಡೆಯಲ್ಲಿ ಪಾಂಡವ ಸೈನ್ಯಕ್ಕೆ ಕೇಳಿಸ್ತು ಇವರು ಶಂಖ ಬಾರಿಸಿದ್ದು ನಗಾರಿ ಬಾರಿಸಿದ್ದು ಊದಿದ್ದು ಮಾಡಿದ್ದು ಇನ್ನು ಯಾರಿದ್ದಾರೆ ಕೃಷ್ಣ ಆ ಕಡೆಯಲ್ಲಿ ಧರ್ಮರಾಜ ಕೇಳಿದ ಅದು ಕೃಷ್ಣ ಹೇಳಿದ ಅವನು ಶಲ್ಯ ಉಳಿದಿದ್ದಾನೆ ಅವನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ ಅಂತ ಕಾಣುತ್ತೆ ತ್ವಾಮೃತೆ ಪುರುಷವ್ಯಾಘ್ರ ಶಾರ್ದೂಲ ಸಮವಿಕ್ರಮಂ ಬಾಯಿಲಿ ಧರ್ಮರಾಜ ಅಣ್ಣ ನಿನಗೊಂದು ಮಾತು ಹೇಳ್ತೇನೆ ನನಗೆ ಗೊತ್ತು ಭವಿಷ್ಯ ಯಾರ ಕೈಲಿಯೂ ಕೇಳಿದ್ದೇನೆ ಈ ಶಲ್ಯ ಮಹಾರಾಜನ ಮೃತ್ಯು ನಿನ್ನ ಕೈಯಲ್ಲಿದೆ ನೀನೇ ಅವನಿಗೆ ಸರಿ ಇನ್ನೊಂದು ಯುದ್ಧದಲ್ಲಿ ಅವನ ಕೈಯಲ್ಲಿ ಶಕುನಿಗೆ ಮೃತ್ಯು ಅಂತ ಇದೆ ಆದ್ದರಿಂದ ಇವತ್ತು ಈ ಹದಿನೆಂಟನೇ ದಿವಸ ಯುದ್ಧದಲ್ಲಿ ಸೋದರ ಮಾವ ಅಂತ ಪ್ರೀತಿಯನ್ನು ತೋರಿಸದೆ ಕನಿಕರವನ್ನು ತೋರಿಸದೆ ಸದರವನ್ನು ತೋರಿಸದೆ ಧೈರ್ಯದಿಂದ ಮುನ್ನುಗ್ಗು ಎಂಬುದಾಗಿ ಕೃಷ್ಣ ಧರ್ಮರಾಜನ್ನು ಹುರಿದುಂಬಿಸಿದ್ದಾನೆ ಯುದ್ಧ ಆರಂಭವಾಯಿತು ಹದಿನೆಂಟನೇ ದಿವಸದ ಪ್ರಾರಂಭದ ಯುದ್ಧದಲ್ಲಿಯೇ ಒಂದು ಕಡೆಯಲ್ಲಿ ಅರ್ಜುನ ಅವನ ಹಿಂದೆ ಭೀಮ ಅವನ ಹಿಂದೆ ನಕುಲ ಸಹದೇವರು ಸೇರಿಕೊಂಡು ಹೆಚ್ಚು ಕಮ್ಮಿ ಗೆದ್ದಿದ್ದರಲ್ಲ ಅಂತ ಪ್ರಳಯ ರುದ್ರನಂತೆ ಐವರು ಯುದ್ಧ ಮಾಡಲಾಗಿ ಇಡೀ ಕೌರವ ಸೇನೆ ಅವತ್ತು ಬೆಳಗ್ಗೆನೇ ಪಲಾಯನ ಮಾಡಿಬಿಡ್ತು ದಿಕ್ಕಾಪಾಲಾಗಿ ಓಡಿಬಿಡ್ತು ಶಲ್ಯನಿಗೆ ಅವುಗಳನ್ನು ಒಟ್ಟಿಗೆ ಸೇರಿಸೋದಕ್ಕಾಗಲಿಲ್ಲ ಅರ್ಜುನೋ ಭೀಮಸೇನಶ್ಚ ಮೋಹಯ ಅಂಚಕ್ರತ ಹೂಪರಾನೇ ಸೈನ್ಯವನ್ನು ಸುತ್ತುವರೆದಿದ್ದಾರೆ ಕಬಡ್ಡಿ ಆಟದಲ್ಲಿ ಮಾಡುವಂತೆ ಎಲ್ಲರೂ ಸುತ್ತುವರೆದಿದ್ದಾರೆ ಸೈನ್ಯ ಪಚ್ಚಡಿ ಆಗ್ತಾಯಿದೆ ಅಯ್ಯೋ ಕುಯ್ಯೋ ಮರೋ ಅಂತ ಹೇಳಿ ಸಿಕ್ಕ ಸಿಕ್ಕ ಕಡೆಯಲ್ಲಿ ಅವರು ಓಡ್ತಾ ಇದ್ದಾರೆ ಸೂರ್ಯ ಮೆಲ್ಲ ಮೆಲ್ಲಗೆ ಮೇಲೆ ಕೇಳ್ತಾ ಇದ್ದಾನೆ ಕರ್ಣನ ಮಕ್ಕಳಲ್ಲಿ ಮೂವರು ಇನ್ನೂ ಬಾಕಿ ಇದ್ದರು ಚಿತ್ರಸೇನ ಸುಷೇಣ ಸತ್ಯಸೇನ ಎಂಬ ಆ ಮೂರುವರು ಅನ್ಯಾಯವಾಗಿ ಅರ್ಜುನನ ಬಾಣಗಳಿಗೆ ತುತ್ತಾಗಿ ಉರುಳಿ ರಥದಿಂದ ಉರುಳಿದ್ದಾರೆ ಶೈಲಾಗ್ರ ಶೈಲಾಗ್ರಾದ್ಯವ ಸರಿ ಬೆಟ್ಟದ ಮೇಲಿನಿಂದ ಸಿಂಹ ಉರುಳಿದಂತೆ ಅವರ ತಲೆಯೆಲ್ಲ ಬಿದ್ದು ಹೋಯಿತು ಮಧ್ಯಾಹ್ನವಾಗ್ತಾ ಬಂತು ಶಲ್ಯನ ನೋಡ್ತಾ ಇದ್ದಾನೆ ತನ್ನ ಸೈನ್ಯ ದಿಕ್ಕುಗೆಟ್ಟಿದೆ ಕಂಗೆಟ್ಟಿದೆ ಧೈರ್ಯವಿಲ್ಲ ಯಾರೂ ಮುಂದಕ್ಕೆ ಬರೋಕ್ಕೆ ತಯಾರಾಗಿಲ್ಲ ಯಾಕೆಂದರೆ ಕಮಾಂಡರ್ ಇನ್ ಚೀಫ್ ಆ ದೇಶದವನಲ್ಲ ಇದು ಫಾರಿನ್ ಕಮಾಂಡರ್ ಇನ್ ಚೀಫ್ ಇದು ಮಧ್ಯ ದೇಶ ಜನರಲ್ಲಿ ತೊಗೊಂಬಂದಿದ್ದಾರೆ ಪಾಕಿಸ್ತಾನ ಜೊತೆಯಲ್ಲಿ ಯುದ್ಧದಲ್ಲಿ ಅಮೆರಿಕನ್ ಕಮಾಂಡ್ರು ಭಾರತಕ್ಕೆ ಇದ್ರೆ ಹೇಗಾಗುತ್ತೆ ಯೋಚನೆ ಮಾಡಿಕೊಳ್ಳಿ ಅದಕ್ಕೆ ಸ್ವದೇಶಿ ಇಲ್ಲ ಇವನು ಮಾತನ್ನು ಯಾರೂ ಕೇಳ್ತಾ ಇರಲಿಲ್ಲ ಆ ಸೇನೆಯನ್ನು ಒಗ್ಗೂಡಿಸಿ ನಿಲ್ಲಿಸುವುದಕ್ಕೆ ಒಬ್ಬ ದುಶಾಸನ ಇಲ್ಲ ಕರ್ಣ ಇಲ್ಲ ಮತ್ತೊಬ್ಬರಿಲ್ಲ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಸೂರ್ಯ ಮೇಲೆ ಕೇಳ್ತಾ ಹೇಳ್ತಾ ಭೀಮ ಬಂದು ಶಲ್ಯನ ಜೊತೆಯಲ್ಲಿ ಯುದ್ಧವನ್ನು ಮಾಡಲಾಗಿ ಶಲ್ಯ ಹೆದರಿಕೊಂಡು ರಥವನ್ನು ಹಿಂದಕ್ಕೆ ಓಡಿಸಬೇಕಾಯಿತು ದುರ್ಯೋಧನ ಚೇಕಿತಾನನನ್ನು ಕೊಂದ ಯುಧಿಷ್ಠಿರ ಚಂದ್ರಸೇನನನ್ನು ಧ್ರುಮಸೇನ ಎಂಬುವ ರಾಜನನ್ನು ಕೊಂದ ಯುಧಿಷ್ಠಿರ ಮತ್ತು ಶಲ್ಯರಲ್ಲಿ ಪರಸ್ಪರ ಯುದ್ಧ ಪ್ರಾರಂಭವಾಗಿ ಕ್ರಮೇಣ ಶಲ್ಯ ಸೋಲ್ತಾ ಸೋಲ್ತಾ ಹಣ್ಣುಗಾಯಿ ನೀರುಗಾಯಿ ಆಗ್ತಾ ಬಂದ ಸಾತ್ಯಕಿ ಭೀಮ ನಕುಲ ಸಹದೇವರು ಸೇರಿಕೊಂಡರು ಧರ್ಮರಾಜನ ಜೊತೆಯಲ್ಲಿ ಪಾಂಡವ ಸೇನೆ ಒಳ್ಳೆ ಫ್ರಂಟ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ ಪಾಂಡವ ಸೇನೆಯಲ್ಲಿ ಸೇನಾ ಸಂಖ್ಯೆ ಕಡಿಮೆ ಇದ್ದರೂ ಯುದ್ಧೋನ್ಮಾದ ಯುದ್ಧೋತ್ಸಾಹ ಚೆನ್ನಾಗಿತ್ತು ಭೀಮ ಶಲ್ಯನ ಮೇಲೆ ಎರಗಿದ ಶಲ್ಯ ತನ್ನ ಶಕ್ತಿಯನ್ನೆಲ್ಲ ಪ್ರಯೋಗ ಮಾಡಿ ಎಪ್ಪತ್ತು ಬಾಣಗಳನ್ನು ಪ್ರಯೋಗ ಮಾಡಿದ ಭೀಮನ ಮೇಲೆ ಭೀಮನ ಮೈಗೆ ಸಿಕ್ಕಿಕೊಂಡು ಭೀಮ ಕಿತ್ತು ಹಾಕಿದ ಸಹದೇವನ ಬಿಲ್ಲನ್ನೇ ಕತ್ತರಿಸಿ ಹಾಕಿದ ಒಂದು ಸಲ ಅಲ್ಲ ನಕುಲನನ್ನ ಏಳು ಬಾಣಗಳಿಂದ ಭೇದಿಸಿದ ಛೇಡಿಸಿದ ಭೀಮ ಈಗ ಶಲ್ಯನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ತಾನು ಎಪ್ಪತ್ತು ಬಾಣಗಳನ್ನು ಬಿಟ್ಟ ಸಾತ್ಯಕಿ ಮತ್ತೊಂದು ಕಡೆಯಿಂದ ಶಲ್ಯನ ಮೇಲೆ ತೊಂಬತ್ತು ಬಾಣಗಳನ್ನು ಬಿಟ್ಟ ಪಾಂಚಾಲ ಸೋದರರು ಶಿಖಂಡಿ ಮತ್ತು ದೃಷ್ಟದ್ಯುಮ್ನ ಸೇರಿಕೊಂಡರು ಎಲ್ಲರೂ ಹಣ್ಣುಗಾಯಿ ನೀರುಗಾಯಿ ಮಾಡ್ತಾ ಇದ್ದಾರೆ ಶಲ್ಯನನ್ನು ಶಲ್ಯ ಹಿಂತಿರುಗಿ ನೋಡ್ತಾನೆ ತನ್ನ ಕಡೆ ಯಾರೂ ಇಲ್ಲ ಹದಿನೆಂಟನೇ ದಿವಸ ಮಧ್ಯಾಹ್ನ ಬಂದ್ಬಿಡ್ತು ಇನ್ನೊಂದು ಕಡೆಯಲ್ಲಿ ಅಶ್ವತ್ಥಾಮನು ಅರ್ಜುನನು ಭಯಂಕರವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಪಾಂಚಾಲವೀರಸ್ಯ ಸುರಥಸ್ಯ ವಧಶ್ಚ ಪಾಂಚಾಲವೀರರಲ್ಲಿ ದೃಷ್ಟದ್ಯುಮ್ನಿಗೆ ದಾಯಾದಿ ಒಬ್ಬ ಇದ್ದ ಸುರಥ ಎಂಬುವನು ಅವನನ್ನು ಶಲ್ಯ ಕೊಂದಾಕಿದ ಮಧ್ಯಂಜನಗತೆ ಸೂರ್ಯೇ ಯಮರಾಷ್ಟ್ರ ವಿವರ್ಧನಂ ಯುದ್ಧ ಭೂಮಿಯೆಲ್ಲ ಯಮನ ರಾಷ್ಟ್ರ ಅಂತ ಕಾಣಿಸ್ತಾ ಇದೆ ಎಲ್ಲಿ ನೋಡಿದ್ರು ಸತ್ತು ಸತ್ತು ಬೀಳ್ತಾ ಇದ್ದಾರೆ ದುರ್ಯೋಧನ ದೃಷ್ಟದ್ಯುಮ್ನರು ಒಂದು ಕಡೆಯಲ್ಲಿ ಅರ್ಜುನ ಮತ್ತು ಅಶ್ವತ್ಥಾಮರು ಒಂದು ಕಡೆಯಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ಶಲ್ಯೇನ ಸಹ ನಕುಲ ಯುಧಾನಾದೀನಾಂ ತುಮುಲಂ ಯುದ್ಧಂ ನಕುಲನು ಸಾತ್ಯಕಿಯು ಶಲ್ಯನ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ನಾವು ಇನ್ನೇನು ಶಲ್ಯ ಕಟ್ಟಕ್ಕೆ ಬರ್ತಾ ಇದ್ದೇವೆ ಮಧ್ಯಾಹ್ನ ಮುಗಿದು ಹೋಯಿತು ಅಪರಾಹ್ನ ಎಡಹಗಲು ಶುರುವಾಯಿತು ಭೀಮಸೇನನ ಆ ಶಕ್ತಿ ಅವತ್ತು ಯಾರೂ ಕುಗ್ಗಿಸೋದಿರಲಿಲ್ಲ ದುರ್ಯೋಧನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಒಂದಲ್ಲ ಎರಡಲ್ಲ ಅನೇಕ ಸಲ ಹಿಮ್ಮೆಟ್ಟುವಂತೆ ಮಾಡಿದ್ದಾನೆ ಧರ್ಮಸುತಾತಿ ಶಲ್ಯಶ ಪರಾಭವ ಕೃಷ್ಣ ಹೇಳಿದ ಮಾತು ಕಿವಿಯಲ್ಲಿತ್ತು ಧರ್ಮರಾಜನಿಗೆ ನಿನ್ನ ಕೈಯಲ್ಲಿದೆ ಅವನ ಜೀವನ ಎಂಬುದಾಗಿ ತತಃ ಮದ್ರರಾಜ ಮತಾಡಯತಿ ಜಯೋ ವಾಸ್ತು ವಧೋ ವಾಸ್ತು ಕೃತಬುದ್ಧಿ ಮಹಾರಥ ಸೋದರ ಮಾವ ಇನ್ನು ಕೊಂದ್ರು ಕೊಲ್ತೇವೆ ಗೆದ್ದರೂ ಗೆಲ್ತೇವೆ ಇಲ್ಲ ನೀ ಬದುಕಬೇಕು ಅಂದ್ರೆ ಓಡಿ ಹೋಗಬೇಕು ನನ್ನನ್ನು ಹೇಗೆ ನೀನು ಎದುರಿಸ್ತೀಯ ನೋಡು ಅಂಥೇಳಿ ಭಾಗವಶಿಷ್ಟ ಏಕೋಯಂ ಮಮ ಶಲ್ಯೋ ಮಹಾರಥ ಎಲ್ಲರೂ ಹೋಗಿಬಿಟ್ರು ಕೌರವರ ಕಡೆಯಲ್ಲಿ ನೀನೊಬ್ಬ ಉಳಿದಿದ್ದೀಯ ಮಾವ ನನಗೆ ನೀನು ಆಹಾರಾಗಬೇಕು ಚಕ್ರಕ್ಷ ವೀರವು ಮಮ ಮಾದ್ರವತಿ ಸುತವು ನಿನ್ನ ಎಂದರು ನನ್ನ ಎರಡೂ ಬದಿಯಲ್ಲಿ ನಿಂತುಕೊಂಡು ನನ್ನ ರಥವನ್ನು ಚಕ್ರಗಳನ್ನು ರಕ್ಷಿಸ್ತಾ ಇದ್ದಾರೆ ಮಾಂ ವಾ ಶಲ್ಯೋರಣೆ ಹಂತ ತಂವಾಹಂ ಭದ್ರಮಸ್ತುವಹ ಮಹಾರಾಜ ಶಲ್ಯ ನನ್ನನ್ನಾದರೂ ಕೊಲ್ಲು ಅಥವಾ ನಾನೇ ನಿನ್ನನ್ನು ಕೊಲ್ತೇನೆ ಅಂತ ಹೇಳಿ ಶಂಖಗಳನ್ನು ಊದಿ ಧರ್ಮರಾಜ ಈ ಕೊನೆಯ ಯುದ್ಧದಲ್ಲಿ ಮುಂದುವರೆದಿದ್ದಾನೆ ಶೈನೇಯೋ ದಕ್ಷಿಣಂ ಚಕ್ರಂ ಈಗ ಧರ್ಮರಾಜನ ಅಂಗರಕ್ಷಕರು ಬದಲಾದರು ಒಂದು ಕಡೆ ಬಲಗಡೆ ಚಕ್ರವನ್ನು ರಕ್ಷಿಸ್ತಾ ಸಾತ್ವಿಕೆಯು ದೃಷ್ಟದ್ಯುಮ್ನ ತಥೋತ್ತರಂ ದೃಷ್ಟದ್ಯುಮ್ನ ಇನ್ನೊಂದು ಚಕ್ರವನ್ನು ಪೃಷ್ಠಗೋಪೋ ಭವತ್ವದ್ಯ ಮಮ ಧನಂಜಯ ಪುರಸ್ಸರೋ ಮಮಾದ್ಯಸ್ತು ಜಯ ಭೀಮ ನನಗೆ ಮುಂಚೆ ನೀನೇ ನಡಿ ಆ ಶಲ್ಯನ ಸೈನ್ಯಗಳನ್ನು ಬಿಡಿಸಿ ನನಗೆ ದಾರಿ ತೋರಿಸು ಅಂಥೇಳಿ ಸ್ವಯಂ ದಿಗ್ದರ್ಶನ ಮಾಡಿದ್ದಾನೆ ಈಗ ಶಲ್ಯವಧೆ ಕಟ್ಟಿಗೆ ಬರ್ತಾ ಇದ್ದೇವೆ ಏನು ಮಾಡಿದ ಮುಂದೆ ನುಗ್ಗಿದವನು ಮದ್ರರಾಜನ ಸೈನ್ಯದಲ್ಲಿದ್ದ ಕುದುರೆಗಳನ್ನು ಒಂದೇ ಗದಾದಂಡದಿಂದ ಒಂದೇ ಪ್ರಹಾರಕ್ಕೆ ಕೊಂದು ಹಾಕಿದ ಸಾರಥಿಯನ್ನು ಕೊಂದು ಹಾಕಿದ ರಥ ಮುಗ್ಗರಿಸಿ ಕೆಳಗೆ ಬಿತ್ತು ಶಲ್ಯ ಕೆಳಗೆ ಕೇಳಿದ ಕೆಳಗೆ ಕೇಳಿದು ಬಿಲ್ಲು ಬಾಣ ಅಲ್ಲಿ ಎತ್ತು ಕೊಡೋರಿಲ್ಲ ಮಾಡೋರಿಲ್ಲ ಅವನು ಯಾರು ಸಹಾಯಕರಿಲ್ಲ ಧರ್ಮಪುತ್ರ ಏನು ಮಾಡಿದ ಶಲ್ಯನ ಅದ್ಭುತವಾದ ಯುದ್ಧ ಪರಾಕ್ರಮವನ್ನು ನೋಡಿದ ಕೈಯಲ್ಲಿ ಬಿಲ್ ಹಿಡಿದಿದ್ದಾನೆ ಬಾಣಗಳನ್ನು ಎಳಿತಾ ಇದ್ದಾನೆ ಒಂದೇ ಸಮ ಮೈಯಲ್ಲಿ ರಕ್ತ ಸೋರ್ತಾ ಇದೆ ದೊಡ್ಡ ಪರ್ವತದಲ್ಲಿ ಸೊಣೆಗಳು ನೀರನ್ನು ಸುರಿಯುವಂತೆ ಅಂತಹ ಸಂದರ್ಭದಲ್ಲಿ ಈಗ ಧರ್ಮರಾಜ ಈ ಕೊನೆಯ ಯುದ್ಧದಲ್ಲಿ ತನ್ನ ಸರ್ವ ಪರಾಕ್ರಮವನ್ನು ತೋರಿಸ್ತಾ ಇದ್ದಾನೆ ಧರ್ಮರಾಜನ ಪರಾಕ್ರಮ ನಿಮಗೆ ಚೆನ್ನಾಗಿ ಕಾಣಿಸುವುದು ಇದು ಒಂದೇ ಪ್ರಸಂಗದಲ್ಲಿ ಬೇರೆ ಸಂದರ್ಭದಲ್ಲಿ ಅವನ ಪರಾಕ್ರಮ ಭೀಮನಿಂದಲೂ ಅರ್ಜುನನಿಂದಲೂ ಮುಚ್ಚಿ ಹೋಗ್ತದೆ ಇದು ಒಂದು ಕಡೆ ಕಡೆಯಲ್ಲಿ ಕಾಣುತ್ತೆ ಯುಧಿಷ್ಠಸ್ಯಾಭಿಮುಖಂ ಜವೇ ನಸಿಂಹೋ ಯಥ ಮೃಗಹೇತೋ ಪ್ರಯಾತಃ ಸಧರ್ಮರಾಜೋ ನಿಹತಾಶ್ವಸೂತಃ ಧರ್ಮರಾಜನ ಕುದುರೆ ಸತ್ತು ಹೋಯಿತು ಕುದುರೆಗಳು ಧರ್ಮರಾಜನ ರಥದಲ್ಲಿ ದೊಡ್ಡ ಅನಾಹುತವನ್ನು ಮಾಡಿದ ಶಲ್ಯ ಮಹಾರಾಜ ದೃಷ್ಟ ಮದ್ರಾಧಿಪತಿಂ ಸ್ಮತೂರ್ಣಂ ಸಮಭ್ಯಧಾವತಿ ತಮರಿಂಬಲೇನ ಇವನು ರಥದಿಂದ ಕೆಳಗೆ ಇಳಿದಿದ್ದಾನೆ ಧರ್ಮರಾಜನಿಗೂ ಕುದುರೆ ಇಲ್ಲ ರಥವಿಲ್ಲ ಗೋವಿಂದವಾಕ್ಯಂ ತ್ವರಿತಂ ವಿಚಿಂತ್ಯ ಕೃಷ್ಣ ಹೇಳಿದ ಮಾತನ್ನು ನೆನೆಸ್ಕೊಂಡ ಅವನ ಮರಣ ನಿನ್ನ ಕೈಲಿದೆ ಅವನ ಮರಣ ನಿನ್ನ ಕೈಲಿದೆ ಕಿವಿಲ್ ಮುರಿತಾ ಇತ್ತಲ್ಲ ದದ್ರೇ ಮತಿಂ ಶಲ್ಯ ವಿನಾಶನಾಯ ಸಧರ್ಮರಾಜೋ ನಿಹತ ಅಶ್ವಸೂತ ರಥೇ ತಿಷ್ಟನ್ನಿ ಶಕ್ತಿಮೇವ ಅಭ್ಯಧ ಅಭ್ಯಕಾಂಕ್ಷತಿ ಅವನಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಆಯುಧವಿತ್ತು ಈ ಶಕ್ತಿ ಆಯುಧವನ್ನು ಶಕ್ತಿ ಅಂದರೆ ಶೂಲ ತ್ರಿಶೂಲ ಅದನ್ನು ಪರಮಶಿವನಿಗಾಗಿ ವಿಶ್ವಕರ್ಮ ಸಿದ್ಧ ಮಾಡಿದ ಒಂದು ವಿಚಿತ್ರವಾದ ಶಕ್ತಿ ಆಯುಧ ಅದು ಹೇಗೋ ಪರಂಪರೆಯಲ್ಲಿ ಧರ್ಮರಾಜನಿಗೆ ಬಂದಿತ್ತು ಐವರು ಪಾಂಡವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಶಸ್ತ್ರದಲ್ಲಿ ವಿಶೇಷವಾದ ಪರಿಣತಿ ಇತ್ತು ಎಲ್ಲರಿಗೂ ಎಲ್ಲವೂ ಗೊತ್ತಿತ್ತು ಬಿಲ್ಲಲ್ಲಿ ಮಾಡುವ ಯುದ್ಧ ಗದೆಯಿಂದ ಮಾಡುವ ಯುದ್ಧ ಚಕ್ರ ಪ್ರಯೋಗ ಮೊದಲುಗೊಂಡು ಆದರೆ ಭೀಮನಿಗೆ ಸಿದ್ಧಿ ಬಂದದ್ದು ಗದಾದಂಡದಲ್ಲಿ ಅರ್ಜುನನಿಗೆ ಸಿದ್ಧಿಯಾದದ್ದು ಬಿಲ್ಲಿನಲ್ಲಿ ಅವನಿಗೂ ಗದಾಯುದ್ಧ ಗೊತ್ತಿತ್ತು ಕೃಷ್ಣನಿಗೆ ಸಿದ್ಧಿಯಾದದ್ದು ಚಕ್ರಾಯುಧದಲ್ಲಿ ಅವನಿಗೂ ಶಾರಂಗಾಂತ ಧನಸ್ಸಿತ್ತು ಎಲ್ಲರಿಗೂ ಎಲ್ಲ ಗೊತ್ತಿದ್ದರು ಹಾಗೆ ಧರ್ಮರಾಜನಿಗೆ ಶಕ್ತಿಯಾಯುಧ ಇದು ಥ್ರೋಯಿಂಗ್ ದಿ ಲಾನ್ಸ್ ಅಂತ ಹೇಳ್ತೇವೆ ಹುಡುಗರಿಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಸ್ಪೋರ್ಟ್ಸ್ ಆಟ ಕಲಿಸುವಾಗ ಬಲ್ಲೆಯನ್ನು ಎಸೆಯುವುದು ಈಟಿಯನ್ನು ಎಸೆಯುವುದು ಅದು ಒಲಿಂಪಿಕ್ ಆಟಗಳಲ್ಲಿ ಕೂಡ ಮಾಡಿ ತೋರಿಸ್ತೇವೆ ಅದು ಅತ್ಯಂತ ಹಳೆಯ ಪ್ರಾಚೀನವಾದದ್ದು ಭಲ್ಲೆ ಎಸೆಯುವುದು ಸೊಹರಾಬ್ರಸ್ತುಂ ಕಥೆಯಲ್ಲಿ ನೋಡ್ತೇವೆ ಗ್ರೀಕರಲ್ಲಿ ತುಂಬ ಮುಖ್ಯವಾದ ಆಯುಧವಾಗಿತ್ತು ಅದು ತ್ರಿಶೂಲ ಮೂರು ಕಡೆಯಲ್ಲಿ ಚುಚ್ಚುವಂಥ ಒಂದು ಭಯಂಕರ ಆಯುಧ ಅದನ್ನು ಧರ್ಮರಾಜ ಪ್ರತಿನಿತ್ಯವು ಗಂಧ ಮಾಲೆಗಳಿಂದ ಅರ್ಚನೆ ಮಾಡಿದ್ದ ರಥ ಅದನ್ನು ತೆಗೆದುಕೊಂಡ ಕೈಗೆ ಆಯುಧ ಹೇಗಿತ್ತು ವರ್ಣನೆ ಮಾಡ್ತಾರೆ ಸಧರ್ಮರಾಜೋ ಮಣಿ ಹೇಮದಂಡ ಹೇಮದಂಡ ಬಂಗಾರದ ದಂಡ ಅದರ ಮೇಲೆ ಮಣಿಗಳಿಂದ ಅಲಂಕಾರ ಮಾಡಿದ್ದಾರೆ ಜಗ್ರಹ ಅಶಕ್ತಿಂ ಕನಕ ಪ್ರಕಾಶ ಯುದ್ಧ ಭೂಮಿಯಲ್ಲಿ ಮಿಂಚುತ್ತಾ ಇದೆ ಅದು ನೇತ್ರೇ ಚದೀಪ್ತೆ ಸಹಸಾಭಿವೃತ್ಯ ಎರಡು ಕಣ್ಣುಗಳನ್ನು ನಿಟ್ಟಿಸಿ ನೋಡ್ತಾ ದುರ್ಗುಟ್ಟಿ ನೋಡ್ತಾ ಇದ್ದಾನೆ ಸೋದರ ಮಾವನನ್ನು ಮದ್ರಾಧಿಪಂ ಕ್ರುದ್ಧಮನಾರಿ ರೈಕ್ಷತೆ ನಿರೀಕ್ಷಿತೋಸೌ ನರದೇವರಾಜ್ಞ ಭೂತಾತ್ಮನ ನಿರ್ಹೃತ ಕಲ್ಮಶೇಣ ಧರ್ಮರಾಜನಿಗೆ ಶತ್ರುಗಳನ್ನು ಕಣ್ಣಿಂದಲೇ ಸುಟ್ಟು ಬಿಡುವ ಶಕ್ತಿ ಇತ್ತು ತುಂಬ ನೊಂದಿದ್ದವನು ಸೋದರ ಮಾವ ನೀನು ನಮ್ಮ ಮಾವನಾಗಿ ಆ ಕಡೆ ನಿಂತಿದ್ದೀಯಾ ನ್ಯಾಯವೇ ಅಂತ ಕೇಳುವಂತೆ ಕಣ್ಣುಗಳಿಂದಲೇ ಧಿಕ್ಕರಿಸುವಂತೆ ಶಾಪ ಕೊಡುವಂತೆ ನೋಡಿದ್ದಾನೆ ಶಲ್ಯನಾರ್ಧ ಶಕ್ತಿ ಧರ್ಮರಾಜನ ಕಣ್ಣಿಂದಲೇ ಎಳೆದು ಹೋಯಿತು ನಿರೀಕ್ಷಿತೋಸೌ ನರದೇವರಾಜ್ಞ ಭೂತಾತ್ಮನ ನಿರ್ಹೃತ ಕಲ್ಮಷೇಣ ಯಾವ ಕಲ್ಮಶವೂ ಇಲ್ಲದೆ ಇದ್ದ ಧರ್ಮರಾಜ ಅತ್ಯಂತ ಸಾಧುವಾದ ಕಣ್ಣುಗಳಿಂದ ನೋಡಿ ಆಸೀನ್ನಯತೆ ಭಸ್ಮಸಾತೆ ಮದ್ರರಾಜ ಮೇ ಪ್ರತಿಭಾತಿ ರಾಜನ್ನೇ ಅವನು ನಿಟ್ಟಿಸಿ ನೋಡಿದ ಅವನಿಗೇನು ನಾಚಿಕೆ ಆಗಲಿಲ್ಲ ತತತ್ತು ಶಕ್ತಿಂ ರುಚಿರೋಗ್ರದಂಡಾಂ ಮಣಿಪ್ರವೇಕೋಜ್ವಲಿತಾಂ ಪ್ರದೀಪ್ತಾಂ ಶಿಕ್ಷೆ ಚಿಕ್ಷೇಪವೇಗ ತನ್ನ ಶಕ್ತಿಯನ್ನೆಲ್ಲ ಬಿಟ್ಟು ಎಸಿತಾ ಇದ್ದಾನೆ ಸುಭೃಶಂ ಮಹಾತ್ಮ ಪ್ರೇಕ್ಷಂತ ಸರ್ವೇ ಕುರವ ಸಮೇತ ಕುರು ಸೈನ್ಯದಲ್ಲಿದ್ದವರೆಲ್ಲ ನೋಡಿದರು ಇದೇನಾಯಿತು ಏನಾಯಿತು ಎಂಬುದಾಗಿ ಈಶಾನ ಹೇತೋ ಪ್ರತಿನಿರ್ಮಿತಾಂ ತಾಂ ಅದರ ಚದೆ ಹೇಳಿದಲ್ಲ ಶಿವನಿಗೋಸ್ಕರವಾಗಿ ನಿರ್ಮಾಣವಾದದ್ದು ಅದು ಅದರಲ್ಲಿ ಘಂಟೆಗಳನ್ನು ಕಟ್ಟಿದ್ರು ಪತಾಕೆಗಳನ್ನು ಹಾಕಿದರು ನಾನಾ ವಿಧವಾದ ವಜ್ರಮಣಿ ಮೊದಲಾದವನ್ನು ಹಾಕಿದ್ರು ವೈಢೌರ್ಯಗಳನ್ನು ಹುದುಗಿಸಿದ್ರು ಅದನ್ನು ಹೇಳಿ ಇವತ್ತು ಶಲ್ಯ ನೀನು ಸತ್ಯ ಎಂಬುದ ಹತೋಸಿ ಎಂಬುದಾಗಿ ಹೇಳಿ ಸಾತಸ್ಯ ಮರ್ಮಾಣಿ ವಿದಾರ್ಯ ಶುಭ್ರಂ ಗುರೋ ವಿಶಾಲಂಚ ತಥೈವ ಭಿತ್ವಾ ಎಸೆದ್ದದ್ದು ತ್ರಿಶೂಲ ನೇರವಾಗಿ ಶಲ್ಯನ ಎದೆಯನ್ನು ಹೊಕ್ಕು ಹಿಂದುಗಡೆಯಿಂದ ಬೆನ್ನಿನಿಂದ ಹೊರಗೆ ಬಂದು ವಿವೇಶಗ ಅಂತೋ ಅವನು ಕೆಳಗೆ ಉರುಳಿ ಬಿದ್ದ ಶಲ್ಯ ಮಹಾರಾಜ ಯಶೋ ವಿಶಾಲಂ ನೃಪತೆ ಅರ್ಧಂತಿ ದುರ್ಯೋಧನೆಗೋಸ್ಕರ ಪ್ರಾಣ ಕೊಟ್ಟುಬಿಟ್ಟ ನಾಸ ಅಕ್ಷಿ ಕರ್ಣ ಹಾಸ್ಯ ವಿನಿಸ್ತೃತೇನ ಪ್ರಸ್ಯಂದತ ಆಚ ಸಂಭವೇನ ಕಣ್ಣಿನಲ್ಲಿ ಮೂಗಿನಲ್ಲಿ ಕಿವಿಯಲ್ಲಿ ರಕ್ತವನ್ನು ವಾಂತಿ ಮಾಡ್ತಾ ಮಾಡ್ತಾ ಶಲ್ಯ ಮಹಾರಾಜ ಕೆಳಗೆ ಬಿದ್ದ ಇಷ್ಟು ಘೋರ ಮರಣ ಯಾರಿಗೂ ಆಗಿರಲಿಲ್ಲ ಬರೀ ತಲೆ ತೆಗೆಯೋದು ಎದೆ ಬೇರಿಸೋದಾಗಿತ್ತು ಈ ಶಕ್ತಿಯ ಪ್ರಯೋಗದಿಂದ ಅದರೊಳಗೆ ಏನು ಶಿವನ ಶಕ್ತಿ ಏನು ಕೂತಿತ್ತೋ ಕಣ್ಣು ಮೂಗು ಕಿವಿಗಳಿಂದ ರಕ್ತವನ್ನು ಸುರಿಸ್ತಾ ಶಲ್ಯ ಮಹಾರಾಜ ಕೆಳಗೆ ಬಿದ್ದ ಎರಡು ತೋಳುಗಳನ್ನು ಚೆಲ್ಲಿದ ಪ್ರಸಾರ್ಯ ಬಾಹು ಚರತಾದ್ಗತೋಗ ಸಂಚಿನ್ನ ವರ್ಮ ಎದೆಯಲ್ಲಿ ಕವಚ ಕಟ್ಟಿದ್ನಲ್ಲ ಕವಚ ಚೂರು ಚೂರಾಗಿ ಹೋಯಿತು ಸಂಚಿನ್ನ ವರ್ಮ ಕುರುನಂದನೇನ ಮಹೇಂದ್ರವಾಹ ಪ್ರತಿಮೋ ಮಹಾತ್ಮ ವಜ್ರಾಹತಂ ಶೃಂಗಮಿಮಾಚಲಸ್ಯ ಇಂದ್ರ ವಜ್ರಾಯುಧ ಪ್ರಯೋಗ ಮಾಡಿ ಬೆಟ್ಟವನ್ನು ಕತ್ತರಿಸುವಂತೆ ತುಂಡು ಮಾಡಿ ಹಾಕಿಬಿಟ್ಟ ಕೌರವ ಸೈನ್ಯ ಮೊದಲೇ ದಿಕ್ಕ ಕೆಟ್ಟಿದ್ದು ಇನ್ನಷ್ಟು ಭಯಪಟ್ಟಿತು ದೂರದಿಂದ ನೋಡ್ತಾ ಇದ್ದಾನೆ ದುರ್ಯೋಧನ ಶಕುಂಡಲಂ ತದ್ದ ದೃಶೇ ಪಾದಮಾನಂ ಶಿರೋರಥಾತೆ ಅವನ ಕಿವಿಯಲ್ಲಿದ್ದ ಎರಡು ವಜ್ರದ ಕುಂಡಲಗಳು ಥಳಥಳ ಹೊಳಿತಾ ಇದ್ದವಂತೆ ನೆಗೆದು ಆ ಶರೀರ ಕೆಳಗೆ ಬಿದ್ದಿದೆ ಚತುರ್ಭೀ ನಿಜಘಾನಾಶ್ವಾನ್ ಪತ್ರಿಭೀ ಕೃತವರ್ಮಣ ಕೃತವರ್ಮ ಏನು ಮಾಡಿದ ಅಯ್ಯೋ ಇನ್ನೂ ಸಾಯಂಕಾಲ ಕೂಡ ಆಗಿಲ್ಲ ಬಿದ್ದೋಯ್ತಲ್ಲ ನಮ್ಮ ಸೈನ್ಯ ಅಂತ ಉಳಿದಿದ್ದ ಸೈನ್ಯವನ್ನು ಒಗ್ಗೂಡಿಸಿಕೊಂಡು ಕೋಪ ತೀರಿಸಿಕೊಳ್ಳುವುದಕ್ಕೆ ಧರ್ಮರಾಜರ ಮೇಲರಿಗೆ ಬಂದ ಚತುರ್ಭೀ ನಿಜಗಾನಾಶ್ವಾನಿ ಪತ್ರಿಭೀ ಕೃತವರ್ಮಣ ಮದ್ರಾಜನ ಸೈನ್ಯದ ಮೇಲೆ ಅರ್ಜುನ ಬಾಣಗಳನ್ನು ಬಿಟ್ಟು ನಾಲ್ಕು ಬಾಣಗಳಿಂದ ಕೃತವನ್ನು ಕುದುರ ಕುದುರೆಗಳನ್ನು ಕೊಂದು ಹಾಕಿದ್ದಾನೆ ಕೃಪಾಚಾರ್ಯನನ್ನು ಆರು ಬಲ್ಲಗಳಿಂದ ಧರ್ಮರಾಜ ಸೋಲಿಸಿದ್ದಾನೆ ಅಶ್ವತ್ಥಾಮ ಓಡಿ ಹೋಗ್ತಾ ಇದ್ದಾನೆ ಅಶ್ವತ್ಥಾಮ ಕೃತವರ್ಮ ಇವರು ಬೇರೊಂದತ್ತ ಮೂರ್ಛೆ ಹೋದವರನ್ನು ಸೈನಿಕರು ಸಾಗಿಸಿಕೊಂಡು ಹೋದರು ಸಾಯಂಕಾಲ ಆಗ್ತಾ ಬಂತು ಈ ಹದಿನೆಂಟನೇ ದಿವಸ ಯುದ್ಧ ಇನ್ನೇನು ಅವ್ರ ಕಡೆ ಯಾರೂ ಉಳಿಲಿಲ್ಲ ಸೂರ್ಯ ಮಾತ್ರ ಇನ್ನೂ ಮುಳುಗಿಲ್ಲ ದುರ್ಯೋಧನ ಉಳಿದಿದ್ದಾನೆ ದುರ್ಯೋಧನವಧಿಯಾದದ್ದು ಹದಿನೆಂಟನೇ ದಿವಸ ಸೈನಿಕರೇ ಇಲ್ಲ ಸೇನೆಯೇ ಇಲ್ಲ ಗದಾ ಯುದ್ಧ ಅಂತ ಒಂದು ಪ್ರತ್ಯೇಕವಾದ ಪರ್ವವನ್ನು ವೇದವ್ಯಾಸರು ಬರೆಯಲಿಲ್ಲ ಶಲ್ಯ ಪರ್ವದಲ್ಲಿಯೇ ದುರ್ಯೋಧನ ವಧೆ ಆದರೆ ಗದಾ ಪರ್ವ ಅಂತ ಉಪಪರ್ವ ಹೊಂದಿದೆ ಕನ್ನಡ ಮಹಾಭಾರತದಲ್ಲಿ ಗದಾ ಪರ್ವ ಅಂತ ಪ್ರತ್ಯೇಕ ಪರ್ವ ಮಾಡಿದ್ದಾನೆ ಕುಮಾರವ್ಯಾಸ ಈ ಕಡೆಯಲ್ಲಿ ಮಿತ ಸಂಭಾಷಮಾಣೈ ವೀರೈ ಪಾಂಡವಾನಾಂ ಪ್ರಶಂಸಾ ಕೌರವರು ಉಳಿದ ಸೈನ್ಯ ಪಾಂಡವರಿಗೆ ಜಯಕಾರ ಹಾಕ್ತಾ ಇದ್ದಾರೆ ಭೇಷ್ ಭೇಷ್ ಚೆನ್ನಾಗಿ ಯುದ್ಧ ಮಾಡಿದ್ದಾರೆ ಧೃತರಾಷ್ಟ್ರನ ಸಮಾಚಾರ ಹೋಯಿತು ಸಂಜೆಯ ಹೇಳಿದ ಮಹಾರಾಜರೇ ವಿದುರು ಏನು ಹೇಳಿದ್ರು ಅದೇ ಆಯ್ತು ನೋಡಿ ಏನು ನಿಮ್ಮ ಸೈನಿಕ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲ ಸಿಕ್ಕ ಸಿಕ್ಕ ಕಡೆಯಲ್ಲಿ ಓಡ್ತಾ ಇದ್ದಾರೆ ಮರಗಳನ್ನು ಹತ್ತಿದ್ದಾರೆ ಬೆಟ್ಟಗಳನ್ನು ಆಶ್ರಯಿಸಿದ್ದಾರೆ ಸತ್ತವರಂತೆ ಕೆಳಗೆ ಬಿದ್ದಿದ್ದಾರೆ ಅವತ್ತು ಭೀಮ ಏನು ಮಾಡಿದ ಏಕವಿಂಶತಿ ಸಹಸ್ರಾಣಾಂ ಪಾದಾತಾನಾಂ ಸಂಹಾರ ಇಪ್ಪತ್ತೊಂದು ಸಾವಿರ ಸೈನ್ಯ ಉಳಿಯಿತು ಕೌರವರ ಕಡೆ ಅಟ್ಟಿಸಿಕೊಂಡು ಹೋಗಿ ಭೀಮಸೇನ ಅಷ್ಟೂ ಜನರನ್ನು ಕೊಂದಾಗಿದ್ದಾನೆ ದುರ್ಯೋಧನ ಬಂದ ಇನ್ನು ಸ್ವಲ್ಪ ಸೈನ್ಯ ಇದ್ದಿದ್ದಕ್ಕೆ ಉತ್ಸಾಹ ಹೇಳ್ತಾ ಇದ್ದಾನೆ ಅವನು ಮಾತು ಯಾರೂ ಕೇಳ್ತಾ ಇಲ್ಲ ನಿಂತ್ಕೊಂಡ್ರೋ ನಿಂತ್ಕೊಂಡ್ರೋ ಬೆಳ್ಳಿ ಕೊಡ್ತೇನೆ ಬಂಗಾರ ಕೊಡ್ತೇನೆ ಅದು ಕೊಡ್ತೇನೆ ಏನು ಬೇಡ ಸ್ವಾಮಿ ನಮ್ಮ ಕಡೆ ಬಿಟ್ಬಿಡಿ ಬಿಟ್ಬಿಡಿ ಓಡ್ತಾ ಇದ್ದಾರೆ ಸೈನ್ಯ ಈ ಕಡೆ ದೃಷ್ಟದ್ಯುಮ್ನನಿಗೂ ಶಾಲ್ವಾ ಅಂತ ಒಬ್ಬ ಇದ್ದ ಸೌಭಾಧಿಪತಿ ಅಂಬೆ ಯಾವ ದೊರೆಯನ್ನು ಶಾಲ್ವನನ್ನು ಪ್ರೇಮ ಮಾಡಿದ್ದಳು ಆಮೇಲೆ ಅವನು ಧಿಕ್ಕಾರ ಮಾಡಿಬಿಟ್ನು ಆ ಏನೋ ಬದುಕಿದ್ದ ಅವನಿಗೆ ಆಕಾಶದಲ್ಲಿ ಹಾರುವಂಥ ಒಂದು ವಿಮಾನವಿತ್ತು ಸೌಭಾ ಎಂಬುದಾಗಿ ಅದರಲ್ಲಿ ಬಂದೂಕುಗಳು ಫಿರಂಗಿಗಳು ಎಲ್ಲ ಇದ್ದವು ದ್ವಾರಕೆಯನ್ನು ಒಂದು ಕಾಲದಲ್ಲಿ ಮುಟ್ಟಿ ಸಭೆಯಲ್ಲಿ ದ್ರೌಪದಿಗೆ ಅಪಮಾನವಾದ ದಿವಸ ಆ ದ್ವಾರಕೆಯಲ್ಲಿ ಪ್ರದ್ಯುಮ್ನಿಗೂ ಶಾಲ್ವನಿಗೂ ಏನಿದ್ದವಾಗಿತ್ತು ಅವನು ಕೌರವರ ಕಡೆ ಸೇರಿದ್ದ ಇವತ್ತು ಅಲ್ಲಿ ಯುದ್ಧ ನಡೀತಾ ಇದೆ ಶಾಲ್ವನ ಆನೆಯನ್ನು ದೃಷ್ಟದ್ಯುಮ್ನ ಕೊಂದು ಹಾಕಿದ ಯುದ್ಧಾನನಿಂದ ಕ್ಷೇಮಧೂರ್ತಿಯ ವಧವಾಯಿತು ಕೃತವರ್ಮ ಎಷ್ಟು ಮಾಡಿದರೂ ಪ್ರಯೋಜನವಾಗಲಿಲ್ಲ ಸೋತು ಓಡಿ ಹೋಗಬೇಕಾಯಿತು ದುರ್ಯೋಧನೋ ಶಕ್ತಿಯನ್ನೆಲ್ಲ ಮೀರಿ ಯುದ್ಧ ಮಾಡಿದ ಇನ್ನೇನು ಸೂರ್ಯ ಮುಳುಗೋಗಿ ಸ್ವಲ್ಪವೇ ಹೊತ್ತಿದೆ ಶಕುನಿ ತನ್ನ ಮಾಯಾವಿದ್ಯೆಯನ್ನು ಪ್ರದರ್ಶನ ಮಾಡಿದ ಕಣ್ಣಿಗೆ ಬೀಳದೆ ಸಿಂಹದಂತೆ ಕೆರಿಸುವುದು ಆನೆಯಂತೆ ಗೀಳಿಡುವುದು ಕುದುರೆಯಂತೆ ಹೇಷಾಹಲಾಲ ಮಾಡುವುದು ಕಾಡು ಪ್ರಾಣಿಗಳಂತೆ ಶಬ್ದ ಮಾಡುವುದು ಕಣ್ಕಟ್ಟಿ ಮಾಯೆ ಎಂಬುದಾಗಿ ಇಲ್ಲದೇ ಇದ್ದ ಪ್ರಾಣಿಗಳನ್ನು ಯುದ್ಧ ಭೂಮಿಯಲ್ಲಿ ತೋರಿಸುವುದು ಅದೇನು ನಡೆಯಲಿಲ್ಲ ಪಾಂಡವರು ಹೆದರಲಿಲ್ಲ ಉಭಯ ಪಕ್ಷೀಯ ಸೇನಾನ ನಿರ್ಮರ್ಯಾದಂ ತುಮುಲಂ ಯುದ್ಧಂ ಯಾರು ಯಾರ ಜೊತೆಯಲ್ಲಿ ಯುದ್ಧ ಮಾಡ್ತಿದ್ದೇವೆ ಅಂತ ಕೊಲ್ಲದೆ ಕೌರವ ಸೈನಿಕರು ತಮ್ಮನ್ನು ತಾವೇ ಕೊಂದುಕೊಳ್ತಾ ಇದ್ದಾರೆ ಪಾಂಡವರ ಕಡೆ ಯಾರು ಕೌರವರ ಕಡೆ ಯಾರು ಗೊತ್ತಿಲ್ಲ ಎಲ್ಲ ಮರ್ಯಾದೆಗಳು ತೀರಿ ಹೋದವು ಸಂತೆಯಲ್ಲಿ ಹೇಗೆ ಮರ್ಯಾದೆ ಇರ್ತದೆ ಯುದ್ಧ ಭೂಮಿಯಲ್ಲಿ ಹಾಗೆ ಮರ್ಯಾದೆ ಇಲ್ಲ ಈ ಕಡೆ ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರು ನೋಡ್ತಾ ಇದ್ದಾರೆ ಎಲ್ಲಿ ಹೋದ ಎಲ್ಲಿ ಹೋದ ದುರ್ಯೋಧನ ಎಲ್ಲಿ ಹೋದ ಅವನೇ ಪತ್ತೆ ಇಲ್ಲ ಇಲ್ಲಿಂದ ಮುಂದಕ್ಕೆ ನಮ್ಮ ಯುದ್ಧ ಭೂಮಿಯ ಕಥೆಯೇ ಬೇರೆಯಾಗ್ತದೆ ಅವತ್ತು ಆ ಶಕುನಿಯನ್ನು ಒಂದು ಕೊಂದು ಹಾಕುವ ಕಥೆ ಅದು ಸ್ವಲ್ಪದರಲ್ಲಿಯೇ ಬರ್ತದೆ ಕೃಷ್ಣ ಮತ್ತು ಅರ್ಜುನರು ಯೋಚನೆ ಮಾಡಿದರು ಈ ಕಳ್ಳನರಿಯ ದುರ್ಯೋಧನ ಈಗ ತಪ್ಪಿಸಿಕೊಳ್ಳುವ ಸಂಭವ ಭೂಗತನಾಗೋ ಸಂಭವ ಎರಡನೇ ಮಹಾಯುದ್ಧದಲ್ಲಿ ಸೋಲು ಖಂಡಿತ ಅಂತ ತಿಳಿದ ಮೇಲೆ ಹಾಗೆ ಹಿಟ್ಲರ್ ಒಂದು ಕಡೆಯಲ್ಲಿ ಭೂಗತನಾದ ಇರಾಕ್ನ ಸದ್ದಾಮ್ ಹುಸೇನ್ ಹೇಗೆ ಭೂಗತರಾದರು ಅದಕ್ಕಾಗಿ ನೆಲದಲ್ಲಿ ಬಂಕರ್ ಅಂತ ಮಾಡಿಸ್ಕೊಂಡು ಹೋಗೋ ಹಾಗೆ ದುರ್ಯೋಧನ ಓಡಿ ಹೋಗಿದ್ದ ಯುದ್ಧ ಭೂಮಿಯಿಂದ ಏನಾಯ್ತು ನಮ್ಮ ಕಡೆ ಯಾರು ಉಳಿದ್ರು ಬಿಟ್ಟರು ಲೆಕ್ಕಾಚಾರ ಗೊತ್ತಿಲ್ಲ ಅಂತ ಅವನೆಲ್ಲಿ ಹೋದ ಪತ್ತೆ ಮಾಡೋಣ ಅಂತ ಗೂಢಚಾರರನ್ನು ಕಳಿಸಿದ್ದಾರೆ ಎಲ್ಲ ಕಡೆಗೆ ಎಲ್ಲಿದ್ದರೂ ಸಮಾಚಾರ ತೊಗೊಂಬರಬೇಕು ಅಂತ ಆದರೆ ಯುದ್ಧ ಮಾತ್ರ ಇನ್ನೂ ನಡೀತಾ ಇದೆ ನಿಲ್ಲಿಸು ಅಂತ ಹೇಳೋಕ್ಕೊಬ್ರು ಗತಿ ಇಲ್ಲ ಅದೃಷ್ಟ ದುರ್ಯೋಧನವರಿಂದ ದುರ್ಯೋಧನವರಿಂದಮಂ ಅಶ್ವತ್ಥಾಮ ಕೃಪಶೈವ ಕೃತವರ್ಮ ಚ ಸಾತ್ವತಃ ಅವರು ಮೂರು ಕಣ ಮೂರು ಜನ ಸೇರಿಕೊಂಡ್ರು ಒಂದು ಕಡೆಯಲ್ಲಿ ಯಾರ್ಯಾರು ಅಶ್ವತ್ಥಾಮ ಕೃಪಾ ಮತ್ತು ಕೃತವರ್ಮ ಹೌದು ದುರ್ಯೋಧನ ಇಲ್ಲಿ ಹೋದ ಏನು ಮಾಡಬೇಕು ಈಗ ನಾವು ಊರನ್ನು ಪಾಂಡವರು ಒಪ್ಪಿಸ್ಬೇಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲವಲ್ಲ ಅದನ್ನು ಮಾತಾಡ್ತಾ ಇರೋ ಹೊತ್ತರಲ್ಲಿ ಇನ್ನು ಉಳಿದಿದ್ದ ಕೌರವರನ್ನು ಸೋದರರನ್ನು ಎಲ್ಲ ಯಾರಿದ್ದಾರೆ ಬಾಕಿ ನೋಡ್ತಾ ಇದ್ದಾನೆ ಭೀಮಸೇನ ತ್ರಿಗರ್ತರಲ್ಲಿ ಇನ್ನೊಂದು ಮೂರ್ನಾಲ್ಕು ಜನ ಉಳಿದಿದ್ದರು ಸತ್ಯಕರ್ಮ ಸತ್ಯೇಶು ಪಂಚಚತ್ವರಿಂಶತ್ ಪುತ್ರೈಹಿ ಅವರ ಇಪ್ಪತ್ತೈದು ಮಕ್ಕಳು ಸುಶರ್ಮ ಎಂಬ ಪ್ರಧಾನ ತ್ರಿಗರ್ತ ಅವ್ರನ್ನೆಲ್ಲ ಅರ್ಜುನ ಕೊಂದು ಹಾಕಿದ್ದಾನೆ ಸಹದೇವ ನೋಡಿದ ಇನ್ಯಾರು ಉಳಿದಿದ್ದಾರೆ ಲೆಕ್ಕಾಚಾರ ಹಾಕಿದ ಆ ಶಕುನಿ ಅವನೆಲ್ಲಿ ಹೋದ ಅವನೆಲ್ಲಿ ಹೋದ ಯಾವನೋ ಸೈನಿಕ ಹೇಳಿದ ಅಲ್ಲಿ ಹೋಗ್ತಾ ಇದ್ದಾರೆ ನೋಡು ಕಚ್ಚ ಕಿತ್ತು ಹೋಗಿದೆ ಅವರೇ ಶಕುನಿ ಮಹಾರಾಜರು ಅಂತ ಹೇಳಲಾಗಿ ಅಟ್ಟಿಸಿಕೊಂಡು ಹೋದ ಶಕುನಿಯನ್ನ ಸಹದೇವ ಉಲೂಕಸ್ಯ ಮಹಾರಾಜ ಭಲ್ಲೇನಾಪಾಹರಕ್ಷರ ಅವರಿಗಿಂತ ಮುಂಚೆ ಹೋಗ್ತಿದ್ದ ಅವನ ಮಗ ಉಲೂಕ ಎಂಬುವನು ಕೆಟ್ಟ ಮಾತುಗಳಿಂದ ಭಾರ ಹೇಳಿದ್ನಲ್ಲ ಭಲ್ಲೆಯನ್ನು ಬೀಸಲಾಗಿ ಶಕುನಿಯ ಕಣ್ಣೆದರಿಗೆ ಅವನ ಮಗ ಸತ್ತ ಮಗ ಸತ್ತ ಮೇಲೆ ಹಿಂತಿರುಗಿದ ಶಕುನಿ ಏನೋ ನನ್ನನ್ನು ಕೊಲ್ತೇನೋ ಅಂತ ಕೇಳ್ತಾನೆ ಹೌದು ಇನ್ನೇ ಉಪಚಾರ ಮಾಡ್ತೇನೇನು ಕೈಯಲ್ಲಿ ಭೂಮಾಲೆ ತಂದಿದ್ದೇನೆ ನೋಡು ಕ್ಷತ್ರಧರ್ಮೇಶ್ವರೋ ಭೂತ್ವ ಸು ಪುರುಷೋಭವ ಮಾಮ ಪಗಡೆ ದಾಳ ಅಂತ ತಿಳ್ಕೋಬೇಡ ಇದು ಇದು ಯುದ್ಧ ಭೂಮಿ ಇದು ಜೂಜನ ಭೂಮಿ ಎಲ್ಲ ನೀನು ಗಂಡಸಾಗಿದ್ದರೆ ಗಂಡಸು ಅಂತ ತೋರಿಸು ಎತ್ತದಾ ಹೃಷಸೆ ಮೂಢ ಗ್ಲಹನ್ ಅಕ್ಷೈಹಿ ಸಭಾತಲೇ ದಾಳವನ್ನು ಉರುಳಿಸಿದಾಗ ಕೇಳಿದಂಕಿ ಬಿತ್ತು ಅಂತ ಮೀಸೆ ತಿರುಗುತ್ತಾ ಇದ್ಯಲ್ಲ ಎಲ್ಲಿ ಮೀಸೆ ತಿರುವು ನೋಡೋಣ ಎತ್ತದ ಹೃಷಸೆ ಮೂಢ ಫಲಮಧ್ಯ ಪ್ರಪಶ್ಯಸ್ವ ಕರ್ಮಣಃ ತಸ್ಯ ದುರ್ಮತೆ ಆ ದುಷ್ಟಕರ್ಮದ ಫಲವನ್ನೀಗ ಅನುಭವಿಸು ನಿಹತಾಸ್ತೆ ದುರಾತ್ಮಾನಃ ಯೇಸ್ಮಾನವಃ ಸನ್ಪುರ ನಮ್ಮ ಸುತ್ತ ಕೈ ಚಪಾಳೆ ಹಾಕಿ ದನಗಳು ದನಗಳು ಜೊಳ್ಳು ಎಳ್ಳಿನ ಕಾಳುಗಳು ಅಂತ ದ್ರೌಪದಿಯನ್ನು ನಮ್ಮನ್ನು ಅಪಹಾಸ್ಯ ಮಾಡಿದೆಯಲ್ಲ ಎಲ್ಲಿ ಈಗ ನಾವು ನೋಡೋಣ ದುರ್ಯೋಧನ ಕುಲಾಂಗಾರ ಅವನೊಬ್ಬ ಉಳಿದಿದ್ದಾನೆ ಕುಲಕ್ಕೆ ಬೆಂಕಿ ಹಾಕಿದವನು ದುರ್ಯೋಧನ ಅವನನ್ನು ಹುಡುಕ್ತಾ ಇದ್ದೇವೆ ಶಿಷ್ಟ ತ್ವಂಚಾಸ್ಯ ಮಾತುಲಹ ಅವನ ಮಾಮ ನೀನೊಬ್ಬ ಉಳಿದಿದ್ದೀಯೇ ನಿನ್ನನ್ನು ನಾನು ಮುಗಿಸ್ತೇನೆ ಆಮೇಲೆ ದುರ್ಯೋಧನ ಹುಡುಕ್ತೇವೆ ಅಂತ ಹೇಳಿ ವಿಕೃಷ್ಯ ಬಲವಚ್ಚಾಪಂ ಕ್ರೋಧೇನ ಮಹಾಕೋಪದಿಂದ ಬಾಣವನ್ನು ಹೂಡಿ ಬಿಟ್ಟ ಕೂಡಲೇ ಅದು ಶಕುನಿಗೆ ತಲೆಗೆ ತಾಗಿತು ಒಂದು ಬಲ್ಲೆಯನ್ನು ಬೇರೆ ಎಸೆದ ಅದು ಅವನ ಎದೆಯನ್ನು ಸೀಳಿಕೊಂಡು ಹೋಗಿ ಹೀಗೆ ಪಾಂಡವರ ಸೈನ್ಯದಲ್ಲಿ ಸ್ವಲ್ಪವೇ ಸೈನ್ಯ ಉಳಿದಿದ್ದರು ಕೌರವರು ಮಾತ್ರ ಯಾರೂ ಇಲ್ಲದಂತೆ ಶಕುನೇ ಮುಗಿದು ಹೋಯಿತು ದುರ್ಯೋಧನ ಒಬ್ಬ ಬಾಕಿ ಇದ್ದಾನೆ